Woo! <laughs> ಆಗ ವಿದುರ ಮೇಲೆ ಕೆದ್ದ ಎದ್ದವನೇ ಈಗಲಾದರೂ ಹೇಳ್ರೋ ದ್ರೌಪದಿ ಪ್ರಶ್ನೆಗೆ ಉತ್ತರವನ್ನ ದ್ರೌಪದಿ ಪ್ರಶ್ನ ಮುಕ್ತೈವಂ ಬ್ರೋರವೀತಿ ಅನಾಥವತೆ ನ ಚ ವಿಬ್ರೂತಂ ಪ್ರಶ್ನಂ ಸಭ್ಯ ಧರ್ಮೋತ್ರ ಪೀಡ್ಯತೆ ಸಭಾಂ ಪ್ರಪದ್ಯತೆ ಆರ್ತಃ ಪ್ರಜ್ವಲನ್ಯವ ಹವ್ಯವಾಟಿ ತವ್ವೈ ಸತ್ಯೇನ ಧರ್ಮೇಣ ಸಭ್ಯಾ ಪ್ರಶ್ನವಯಂತ್ಯುತಃ ಇವತ್ತಿನ ಕೋರ್ಟ್ಗೆ ಹೇಳಿದಾಗಿದೆ ಈ ಮಾತು ಒಂದು ಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಆರ್ತನಾದವನು ಸಂಕಷ್ಟದಲ್ಲಿರುವವನು ಎಷ್ಟು ಒರಳಿದರೂ ಸಭಾಸದರು ಸತ್ಯವನ್ನು ತಿಳಿದೂ ಹೇಳದೇ ಇದ್ದರೆ ಅವರು ನರಕಕ್ಕೆ ಹೋಗ್ತಾರೆ ಅನೇಕ ಪಾಪ ಉಂಟಾಗುತ್ತೆ ರಾಷ್ಟ್ರ ಅವರದು ಬೋಧಿ ಆಗುತ್ತೆ ಡಿಲೇ ಮಾಡಬಾರ್ದು ಕೋರ್ಟ್ನವರು ಅಲ್ಲಿಂದಲ್ಲೇ ಪರಿಹಾರ ಮಾಡಬೇಕು ಇದಕ್ಕೆ ಒಂದು ನ್ಯಾಯವನ್ನು ಹೇಳ್ತೇನೆ ಅಂತ ಒಂದು ಉಪಕಥೆ ಹೇಳ್ತಾನೆ ಪ್ರಹ್ಲಾದನ ಮಗ ವಿರೋಚನನು ದೇವಗುರು ಬೃಹಸ್ಪತಿಯ ಮಗ ಸುಧನ್ವನು ಒಬ್ಬಳೇ ಕನ್ಯೆ ಕೇಶಿನಿ ಎಂಬುವಳನ್ನು ಆಶೆಪಟ್ಟು ವಿವಾಹವಾಗುವಂತ ಕೇಳಿದಾಗ ನಿಮ್ಮಲ್ಲಿ ಯಾರು ಶ್ರೇಷ್ಠರು ನಿರ್ಣಯ ಮಾಡಿಕೊಂಡು ಬಂದರೆ ನಾನು ಕೈ ಹಿಡಿಯುತ್ತೇನೆ ಇಬ್ಬರು ಮಾಡಿದ್ರೆ ಏನು ಮಾಡಲಿ ಅಂತ ಕೇಳಿದಾಗಿ ಇಬ್ಬರು ಹೋಗಿ ಪ್ರಹ್ಲಾದನನ್ನೇ ಕೇಳಿದರು ಪ್ರಹ್ಲಾದ ತನ್ನ ಮಗನ ವಿರುದ್ಧವಾಗಿ ತೀರ್ಪು ಕೊಟ್ಟ ಎಷ್ಟಾದರೂ ಜಾತಿಯಲ್ಲಿ ದೈತ್ಯ ದೇವಗುರು ಬೃಹಸ್ಪತಿಯ ಶ್ರೇಷ್ಠ ಎಂಬುದಾಗಿ ತನ್ನ ಮಗನಿಗೆ ಯಾಕೆ ಪಣ ಏನಿಟ್ಟಿದ್ರು ಯಾರು ಗೆಲ್ತಾರೆ ಅವರು ಸೋತವನನ್ನು ಕೊಲ್ಲಬಹುದು ಎಂಬುದಾಗಿ ಅಷ್ಟೊಂದು ಆಪತ್ತಲ್ಲಿದ್ದರೂ ಪ್ರಹ್ಲಾದ ಸತ್ಯವನ್ನು ಬಿಡಲಿಲ್ಲ ಅದಕ್ಕಾಗಿ ಇವತ್ತು ಅವನನ್ನು ನೆನೀತೇವೆ ಈ ಸಭೆಯಲ್ಲಿರುವವರು ಈಗಲಾದರೂ ದ್ರೌಪದಿಗೆ ಉತ್ತರ ಕೊಡಿ ಅಂತ ಅವನು ಎಷ್ಟು ಹೇಳಿದ್ರು ಯಾರು ಉತ್ತರ ಕೊಡಲಿಲ್ಲ ಆದ್ದರಿಂದ ಕರ್ಣೋ ದುಶಾಸನಂತ್ವಾಹ ಕೃಷ್ಣಾಂ ದಾಸಿ ಗೃಹಾನ್ನಯ ಇಷ್ಟೆಲ್ಲ ನೋಡಿಯೂ ಕರ್ಣ ತನ್ನ ಅಧರ್ಮದಲ್ಲಿ ಸ್ವಲ್ಪವೂ ಹಿಂಜರಿಯಲಿಲ್ಲ ದ್ರೌಪದಿಯಲ್ಲಿ ಸತ್ಯವಿದೆ ಅಂತ ಅರಿಯಲಿಲ್ಲ ಕೃಷ್ಣನ ಮಹಿಮೆಯನ್ನು ಅರಿಯಲಿಲ್ಲ ಅವನೆಷ್ಟೊಂದು ಬಡಬಗರಿಗೆ ಏನು ದಾನ ಮಾಡಿದ್ರೆ ಏನು ಪ್ರಯೋಜನವಾಗುತ್ತೆ ಕರ್ಣೋ ತ್ವಾಹ ಕೃಷ್ಣಾಂ ದಾಸೀಂ ಗೃಹಾನ್ನಯ ಏನೋ ಮಾಡಿದ್ದಾಳೆ ಸೀರೆ ಅಂತೂ ಮಾನ ಉಳ್ಕೊಂತು ಉಳಿದ್ರೆ ಉಳಿಲಿ ಲೇ ದುಃಶಾಸನ ಇವಳನ್ನ ಕರ್ಕೊಂಡೋಗಿ ದುರ್ಯೋಧನ ಮನೆಯಲ್ಲಿ ದಾಸಿಗ್ರಹದಲ್ಲಿ ಸೇರಿಸು ವೇಷ ಇಟ್ಕೊಂಡವರ ಜಾಗದಲ್ಲಿ ಅಂದರೆ ದುರ್ಯೋಧನ ಅವಳನ್ನು ಅನುಭವಿಸುವುದಕ್ಕೆ ಹಕ್ಕಿದೆ ಅನ್ನುವರ್ಥದಲ್ಲಿ ಕರ್ಣ ಈ ಮಾತನ್ನಾಡಿದ ಕೂಡಲೇ ಮತ್ತೆ ವಿದುರ ಹೇಳ್ತಾನೆ ಸಭೆಯಲ್ಲಿ ಇದು ಅನ್ಯಾಯ ಅವಳು ದಾಸಿಯಲ್ಲ ಮಾಡತಕ್ಕದ್ದಲ್ಲ ಎಂಬುದಾಗಿ ಮತ್ತೆ ಚಕಮಕಿ ಆಗುತ್ತೆ ಅದಕ್ಕೆ ದುರ್ಯೋಧನಾದಿಗಳು ಉತ್ತರವನ್ನು ಕೊಡ್ತಾರೆ ಮತ್ತೆ ಭೀಷ್ಮನನ್ನು ಕೇಳ್ತಾಳೆ ದ್ರೌಪದಿ ದೇವಿ ಇಷ್ಟೆಲ್ಲ ನೋಡಿದ್ದೀರಿ ಮಹಾತ್ಮರೇ ಕೃಷ್ಣ ಮಹಿಮೆ ಕಂಡಿದ್ದೀರಿ ಈಗಲಾದರೂ ಉತ್ತರ ಹೇಳಿ ನನ್ನ ಪ್ರಶ್ನೆಗೆ ನನ್ನ ದಾಸಿಯೋ ಅಲ್ಲವೋ ಧರ್ಮರಾಜ ಸೋತಿದ್ದಾನಿಯೋ ಅಲ್ವೋ ಅದಕ್ಕೆ ಅವನು ಉತ್ತರ ಹೇಳೋದಿಲ್ಲ ನೋ ಅಸಾಧು ಸಾಧು ಪಿ ಅಸಾಧು ಮಹೀಕ್ಷಿತೋ ಧಾರ್ತರಾಷ್ಟ್ರಸ್ಯ ಭೀತಾ ದುರ್ಯೋಧನನ ಭಯದಿಂದ ಧಾರ್ತರಾಷ್ಟ್ರಸ್ಯ ಭೀತಾ ಜಡ್ಜ್ ಅನಿಸ್ಕೊಂಡವರು ತೀರ್ಪು ಕೊಡುವಾಗ ಭಯ ಪಡಬಾರದು ಇದ್ದದ್ದನ್ನು ಹೇಳಬೇಕು ಏನು ಹೇಳಿದ್ರೆ ಏನಾಗುತ್ತೋ ಅಂತ ಅವರೇ ಭಯಪಟ್ಟರೆ ಏನಾಗುತ್ತೆ ಅದು ಮಹಾಭಾರತ ಕಾಲದಲ್ಲಿಯೇ ಭಯ ಉಂಟಾಯಿತು ಆದ್ದರಿಂದ ದುರ್ಯೋಧನ ಹೇಳಿದ ಲೈ ತಲೆಹರಟೆ ಹೆಂಗಸೆ ಬಾಯ್ಬಡಿಕಿ ನಿನ್ನ ಪ್ರಶ್ನೆ ಒಂದು ಕಡೆ ಇರಲಿ ಆ ಪ್ರಶ್ನೆಗೆ ನಾನು ಬೇರೆ ರೀತಿ ಉತ್ತರ ಹೇಳ್ತೇನೆ ನಿನಗೆ ದಾಸಿತ್ವ ಬೇಡವಲ್ಲ ಒಂದು ಕೆಲಸ ಮಾಡು ನೀನೇ ಹೇಳು ನಿನ್ನ ಗಂಡ ಇಟ್ಟು ಸೋತದ್ದು ತಪ್ಪಾಯಿತು ನನಗದು ಸಮ್ಮತಿ ಇಲ್ಲ ಅಂತ ಹೇಳು ನಿನ್ನ ಗಂಡಂದ್ರು ಅಸತ್ಯವಂತರು ಅಂತ ಹೇಳು ನಿನ್ನನ್ನು ಬಿಟ್ಟುಬಿಡ್ತೇನೆ ಅನೀಶ್ವರಂ ವಿಬ್ರುವಂತು ಆರ್ಯ ಮಧ್ಯೆ ಅಥವಾ ನಿನ್ನ ಇತರ ಗಂಡಂದರು ಧರ್ಮರಾಜ ತಮ್ಮನ್ನಿಟ್ಟು ಸೋತದ್ದು ತಮಗೆ ಸಮ್ಮತವಲ್ಲ ಅಂತ ಅವರಾದರೂ ಹೇಳಿ ಅವರನ್ನು ಬಿಟ್ಬಿಡ್ತೇನೆ ಕುರುವಂತು ಸರ್ವೇ ಚ ಅನೃತಂ ಧರ್ಮರಾಜಂ ಧರ್ಮರಾಜ ಸುಳ್ಳಾಡಿದ ಅಂತ ಒಂದು ಒಂದು ಸಿದ್ಧಾಂತ ಮಾಡಿಬಿಡಿ ನೋಡೋಣ ನಿಮ್ಮನ್ನು ಬಿಟ್ಬಿಡ್ತೇನೆ ಅಂತ ಹೇಳಲಾಗಿ ಅವರೂ ಚಕಾರ ತೆಗೆಯಲಿಲ್ಲ ಅಲ್ಲಿಂದ ಮುಂದಕ್ಕೆ ತತಃ ಸಭ್ಯ ಕುರುರಾಜ ಸದಸ್ಯ ವಾಕ್ಯಂ ಸರ್ವೇ ಪ್ರಶಂಸು ತಥೋಚ್ಚೈ ಅಲ್ಲಿದ್ದವರೆಲ್ಲ ದುರ್ಯೋಧನನ ಕಡೆಯೇ ತಮ್ಮ ಮೈ ಮೇಲಿದ್ದ ವಸ್ತುಗಳನ್ನೆಲ್ಲ ಎತ್ತಿ ಮೇಲಕ್ಕೆ ಕುಣಿದಾಡ್ತಾ ಕುಣಿದಾಡ್ತಾ ಭೇಷ್ ಭೇಷ್ ಭೇಷ್ ಅಂತ ಹೇಳಿದರು ಆಗ ಭೀಮ ಹೇಳಿದ ನಾವು ಅಣ್ಣನ ಮೇಲೆ ಗೌರವದಿಂದ ಬಾಯಿ ಮುಚ್ಚಿಕೊಂಡಿದ್ದೇವೆಯೇ ಹೊರತು ಎಂಥ ಸಂದರ್ಭದಲ್ಲಿಯೂ ಅವನನ್ನು ಅಸತ್ಯವಾಗಿ ಮಾಡುವುದಕ್ಕೆ ಬಿಡುವುದಿಲ್ಲ ಅವನು ಗುರು ಅಲ್ಲದೆ ಇದ್ದರೆ ಇಷ್ಟೊತ್ತಿಗೆ ನಿಮ್ಮ ಗತಿ ಮುಗಿಸ್ಬಿಡ್ತಾ ಇದ್ದೆ ನಾನು ಅಂತ ಹೇಳಲಾಗಿ ಮತ್ತೆ ಹೇಳ್ತಾನೆ ಕಾರಣ ಇಲ್ಲೇ ದ್ರೌಪದಿ ನೋಡು ಇಂಥ ನಿಸ್ಸಹಾಯಕರಾದ ಗಂಡರನ್ನು ಕಟ್ಕೊಂಡು ಏನು ಮಾಡ್ತೀಯ ನೀನು ಆ ಐವರನ್ನು ಬಿಟ್ಟು ಕೌರವರಲ್ಲಿ ನೂರವರಲ್ಲಿ ಒಬ್ಬನನ್ನಾದರೂ ಪತಿಯಂತೆ ಈಗ ಆರಿಸಿಕೋ ನಿನ್ನ ದಾಸೀತ್ವವನ್ನು ಬಗೆಹರಿಸ್ತೇವೆ ಅಂತ ಹೇಳಿದಾಗ ಮತ್ತೆ ಭೀಮ ತಾನೇ ನಾಹಂ ಕುಪ್ಯೆ ಸೂತಪುತ್ರಸ್ಯ ರಾಜನ್ನೇ ಏಷ ಸತ್ಯಂ ದಾಸಧರ್ಮ ಪ್ರತಿಷ್ಠ ಕಿಂ ವಿದ್ವಿಷ್ಟೋ ಮೇ ಮಾಮೇವಂ ಯಾವರೇಯು ನಾ ದೇವಿ ಸ್ವಂ ಯದ್ದನೆಯ ನರೇಂದ್ರ ಹೇ ಧರ್ಮರಾಜ ಕರ್ಣನ್ ಯಾಕೆ ಬೈಲಿ ನೀನು ಈ ರೀತಿ ಮಾಡದೇ ಇದ್ದರೆ ನೀನು ಹಿಡ್ದೇ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾಯಿತ್ತೆ ಅಂತ ಮತ್ತು ಆ ಧರ್ಮರಾಜನನ್ನೇ ಬೈತಾನೆ ಆ ಸಂಕಟವನ್ನು ಕಂಡು ಭೀಮನ ಸಂಕಟವನ್ನು ಅಸಹಾಯಕತೆಯನ್ನು ದ್ರೌಪದಿಯ ಪರಿಭವಸ್ಥಿತಿಯನ್ನು ನೋಡಿ ಕರ್ಣ ಹೇಳಿದ ಮಾತಿಗೆ ಪ್ರೋತ್ಸಾಹ ಕೊಡುವಂತೆ ದುರ್ಯೋಧನ ಇಲ್ಲಿ ಬಹಳ ಸೂಕ್ಷ್ಮದಲ್ಲಿ ವರ್ಣಿಸಿದ್ದಾರೆ ಗ್ರಂಥದ ಗಾಂಭೀರ್ಯ ಕೆಡಬಾರದು ಅಂತ ವೇದವ್ಯಾಸರು ಆನೆಯ ಸೊಂಡಿಲಿನಂತಿದ್ದ ತನ್ನ ಎಡೆತೊಡೆಯನ್ನು ತೆಗೆದು ಕಚ್ಚೆ ಪಂಚೆಯನ್ನು ಬಿಚ್ಚಿ ಆ ತೊಡೆಯನ್ನು ಮತ್ತೊಂದನ್ನು ದ್ರೌಪದಿಗೆ ತೋರಿಸಿದ ಎಡತೊಡೆ ಎಂಬುದು ಪತ್ನಿಗೆ ಮೀಸಲು ಅಂತ ಶಾಸ್ತ್ರಗಳು ಹೆಣ್ಣು ಮಗುವಾಗಿದ್ದರೂ ಒಬ್ಬ ತಂದೆ ಅಪ್ಪಿ ತಪ್ಪಿಯು ಎಡಗಡೆ ತೊಡೆ ಮೇಲೆ ಮಗಳನ್ನು ಕೂರಿಸ್ಕೊಳ್ಳಬಾರದು ಬಲಗಡೆ ತೊಡೆಯಲ್ಲಿ ಕೂರಿಸ್ಕೋಬಹುದು ಎಡತೊಡೆ ಎಂಬುದು ಪತ್ನಿಗೆ ಮಾತ್ರ ಮೀಸಲು ಧರ್ಮಶಾಸ್ತ್ರ ಆದ್ದರಿಂದ ಆ ತೊಡೆಯನ್ನು ಮತ್ತೊಂದನ್ನು ತೋರಿಸಿದ್ದರಿಂದ ಕನಲಿ ಭೀಮಸೇನ ಪ್ರತಿಜ್ಞೆ ಮಾಡ್ತಾನೆ ಎಲ್ಲೋ ಮೂರ್ಖ ಇನ್ನು ಈ ತೊಡೆಯನ್ನು ನಾನು ನನ್ನ ಗದಾದಂಡದಿಂದ ಮುರಿದು ಚಚ್ಚಿ ಸಾಯಿಸದೆ ಹೋದ ಪಕ್ಷದಲ್ಲಿ ನಾನು ಭೀಮಸೇನಲ್ಲ ನಾನು ಕುಂತಿ ಪುತ್ರನಲ್ಲ ನನಗೆ ಸದ್ಗತಿ ಉಂಟಾಗದೆ ಹೋಗಲಿ ಅಂತ ಭಯಂಕರ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಮತ್ತೆ ಸಭೆ ಸ್ತಬ್ಭಿತವಾಗುತ್ತೆ ದುಶ್ಯಾಸನಿಗಾಗಿ ಒಂದು ಪ್ರತಿಜ್ಞೆ ದುರ್ಯೋಧನಿಗಾಗಿ ಒಂದು ಪ್ರತಿಜ್ಞೆ ಮತ್ತೆ ವಿದರ ಮೇಲೆ ಕೇಳ್ತಾನೆ ಮಹಾರಾಜರೇ ಈಗಲಾದರೂ ನಿಲ್ಲಿಸಿ ಹಾಳು ದ್ಯೂತವನ್ನು ಮೋಸದಲ್ಲಿ ಗೆದ್ದದ್ದೆಲ್ಲ ಕೊಟ್ಟುಬಿಡಿ ಪಾಂಡವರಿಗೆ ಅಂತ ಹೇಳಲಾಗಿ ಚಕಮಕಿ ಆರಂಭವಾಗುತ್ತೆ ಇದು ಒಂದು ಕಡೆ ಮುಗಿಯೋದಿಲ್ಲ ಧೃತರಾಷ್ಟ್ರನಿಗೆ ಭಯ ಉಂಟಾಯಿತು ಇಲ್ಲಿ ಕಥೆ ಸ್ವಲ್ಪ ವ್ಯತ್ಯಾಸವಾಗುತ್ತೆ ತುಂಬ ನಡೆಯು ಹೋದ ವಿದುರ ಹೇಳಿದ್ದೆ ನಿಜವಾಯಿತು ಮಕ್ಕಳು ಸಾಯ್ತಾರೆ ಇವರಿಬ್ಬರೇ ಹೋದ್ಮೇಲೆ ಇನ್ಯಾರು ಉಳಿತಾರೆ ಅಂಥೇಳಿ ಅಮ್ಮ ದ್ರೌಪದಿ ಇದು ಏನೇನೋ ಆಗಿ ಹೋಯಿತು ಹೀಗೆಲ್ಲ ಆಗುತ್ತೆ ಅಂತ ತಿಳ್ಕೊಂಡಿರಲಿಲ್ಲ ವರಮೃಣೀಶ್ವ ಪಾಂಚಾಲಿ ಮತ್ತು ಯದಿ ವಿವಾಂಚಸಿ ನನ್ನಿಂದ ಒಂದು ವರವನ್ನು ಕೇಳ್ಕೋ ನಿನಗೇನು ಬೇಕೋ ಕೇಳು ವಧೂನಾಂ ಹಿ ವಿಶಿಷ್ಟ ಮೇ ತ್ವಂ ಧರ್ಮ ಪರಮಾಸತಿ ನನ್ನ ಸೊಸೆಯರಲ್ಲೆಲ್ಲ ನೀ ತುಂಬ ವಿಶಿಷ್ಟವಾದವಳು ಒಂದು ವರವನ್ನು ಕೇಳಿಕೊ ಇನ್ನೂ ಕರ್ಣನನ್ನು ಕೊಲ್ಲುವುದಾಗಿ ಅರ್ಜುನ ಪ್ರತಿಜ್ಞೆ ಮಾಡಲಿಲ್ಲ ಅದು ಕೊನೆಯಲ್ಲಿ ಬರ್ತದೆ ಈ ಪ್ರತಿಜ್ಞೆಗಳೇ ತುಂಬ ವಿಚಿತ್ರ ಮಹಾಭಾರತದಲ್ಲಿ ಒಬ್ಬ ವೀರ ಒಂದು ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ಪೂರೈಸುವುದರಲ್ಲಿ ಧರ್ಮ ಇದೆಯಾ ಅಧರ್ಮ ಇದೆಯಾ ಅನ್ನೋ ಪ್ರತಿಜ್ಞೆ ಬರುವುದಿಲ್ಲ ಗಾಂಧಾರಿ ಕೇಳ್ತಾಳ ಮೇಲೆ ಮಕ್ಕಳೆಲ್ಲ ಸತ್ತ ಮೇಲೆ ಒಂದೊಂದು ಸರಿ ಸ್ವಂತ ದಾಯಾದಿಯ ರಕ್ತವನ್ನು ಪಾನ ಮಾಡಿದೆಯಲ್ಲ ಸರಿಯೇ ಅಂತ ಕೇಳ್ತಾಳೆ ಅದಕ್ಕೂ ಉತ್ತರ ಆಮೇಲೆ ಹೇಳೋಣ ತೊಡೆ ಕೆಳಗಡೆ ಅವನ್ನು ಮುರಿದು ಸಾಯಿಸಿದೆಲ್ಲ ಇದು ಸರಿಯಲ್ಲ ಅಂತ ಬಲರಾಮ ಆಕ್ಷೇಪ ಮಾಡ್ತಾನೆ ಅದು ಕೃಷ್ಣ ಉತ್ತರವನ್ನು ಕೊಡ್ತಾನೆ ಆಗಬಾರ್ದಾದರೂ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಅಂತ ಹೇಳ್ತೇವೆ ಇಲ್ಲಿ ನಡೆದಿದ್ದೆಲ್ಲ ಅನ್ಯಾಯ ಪ್ರತಿಜ್ಞೆಗಳು ಆ ಅನ್ಯಾಯದ ಪ್ರಸಂಗದಲ್ಲಿ ಉಂಟಾದವು ಪ್ರತಿಜ್ಞೆ ಪೂರೈಸಿಕೊಳ್ಳದೆ ಇದ್ದರೆ ಏನು ಕರ್ತವ್ಯವೇನು ಆದ್ದರಿಂದ ನಾವು ಸಮಾಧಾನ ಹುಡುಕೋಕ್ಕಾಗೋದಿಲ್ಲ ಧೃತರಾಷ್ಟ್ರ ಒಂದು ವರವನ್ನು ಕೊಡ್ತೇನೆ ಅಂತ ಹೇಳಿದ ಕೂಡಲೇ ದ್ರೌಪದಿ ಕೇಳ್ತಾಳೆ ದದಾಸಿ ಮಹ್ಯಂ ವೃಣೋಮಿ ಭರತರ್ಷಭ ಸರ್ವಧರ್ಮಾನುಗ ಶ್ರೀಮಾನ್ ಅದಾಸೋಸ್ತು ಯುಧಿಷ್ಠಿರ ಯುಧಿಷ್ಠಿರನನ್ನು ದಾಸತ್ವದಿಂದ ಮುಕ್ತ ಮಾಡು ಕಪಟ ತಿಳಿಯದೆ ಇದ್ದವನು ಮನಸ್ವಿನಂ ಅಜಾನಂತೋ ಮೈವಂ ಬ್ರೂಯು ಕುಮಾರಕಾ ನಾಳೆ ನನ್ನ ಮಕ್ಕಳು ಅಧರ್ಮಿಷ್ಟ ಅಂತ ದಾಸ ಎಂಬುದಾಗಿ ನನ್ನ ಗಂಡನನ್ನು ಬೈದೇ ಇರಲಿ ಯೇಷವೈ ದಾಸಪುತ್ರೋ ಹಿ ಪೃಥಿವಿಂಧ್ಯಂ ಮಮಾತ್ಮಜಂ ರಾಜಪುತ್ರ ಪುರಾಭೂತ್ವ ಯಥಾ ನಾನ್ಯ ಪುಮಾನ್ ಕುಚಿತಿ ನನ್ನ ಮಕ್ಕಳ ದಾಸ್ಯವನ್ನು ಬಿಡಿಸು ಆಯಿತು ಕೊಟ್ಟೆ ಇನ್ನೊಂದು ವರವನ್ನು ಕೇಳ್ಕೊಂಡಾಗ ದ್ರೌಪದಿ ಕೇಳ್ತಾಳೆ ನನ್ನ ಯಜಮಾನರೆಲ್ಲ ಏನೇನು ಆಯುಧಗಳನ್ನು ಕೆಳಗಿಟ್ಟಿದ್ರು ಆಯುಧಗಳ ಮತ್ತೆ ಪಡೆಕೊಳ್ಳುವಂಥ ವರಗಳನ್ನು ಕೊಡು ಸರಥವು ಸಧನುಷ್ಕವೂ ಚ ಭೀಮಸೇನ ಧನಂಜಯವು ಯಮವೂ ಶವರಯೇ ರಾಜನ್ನೇ ಅದಾಸಾನ್ ಸವಶಾನಹಂ ಗಂಡಂದ್ರಿಗೆ ಸ್ವಾತಂತ್ರ್ಯ ಉಂಟಾಯಿತು ಅಂದ್ರೆ ಪಾಂಡವರು ಈಗ ಸ್ವತಂತ್ರರಾದರು ಅವರು ಕೆಳಗಿಟ್ಟಿದ್ದ ಆಯುಧಗಳನ್ನೆಲ್ಲ ಪಡ್ಕೊಂಡ್ರು ಮಕ್ಕಳೆಲ್ಲ ಸ್ವತಂತ್ರರಾದರು ಧೃತರಾಷ್ಟ್ರ ಮನಸ್ಸಿಗೆ ಇದು ಸಾಕು ಅಂತ ಅನ್ನಿಸ್ಲಿಲ್ಲ ಭೀಮ ಮಾಡಿದ ಪ್ರತಿಜ್ಞೆಯನ್ನು ಹಿಂತೆಗೆದುಕೋ ಅಂತ ಹೇಳ್ತಾಳೋ ಅಂತ ಅವನು ನೋಡಿದ್ದ ಅವಳು ಹೇಳಲಿಲ್ಲ ಆದ್ದರಿಂದ ಮೂರನೇವರ ತೃತೀಯಂ ವರಮಸ್ಮಾತು ಮೂರನೇ ನಮ್ಮಿಂದ ಪಡ್ಕೋ ಅಂತ ಕೇಳಿದಾಗ ದ್ರೌಪದಿ ಹೇಳ್ತಾಳೆ ಲೋಭೋ ಧರ್ಮಸ್ಯ ನಾಶಾಯ ನೀವು ವರ ಕೊಡ್ತಲೇ ಹೋಗ್ತೀರಿ ನಾ ಪಡ್ಕೊಂಡೇ ಹೋದರೆ ಧರ್ಮನಾಶವಾಗತ್ತೆ ಲೋಭದಿಂದ ಭಗವನ್ ಮುತ್ಸಹೇ ನೀವು ಕೊಟ್ಟರು ನನಗೆ ಬೇಡ ಏಕಮಾಹು ವೈಶ್ಯವರಂ ದೌತು ಕ್ಷತ್ರಿಯ ಸ್ತ್ರೀಯ ವರವು ವೈಶ್ಯನು ವರ ಕೇಳಬಹುದು ಕ್ಷತ್ರಿಯರು ಎರಡನ್ನು ಕೇಳಬಹುದು ತ್ರಯಸ್ತುರಾಜ್ಞೋ ರಾಜೇಂದ್ರ ಬ್ರಾಹ್ಮಣಸ್ಯ ಶತಂ ಬ್ರಾಹ್ಮಣರು ನೂರು ವರಗಳನ್ನು ಕೇಳಬಹುದು ಇದೆಲ್ಲ ಶಾಸ್ತ್ರಗಳಿವೆ ಅದನ್ನ ಕೊಡ್ತಾ ಹೋಗೋದು ಕೇಳುವುದಲ್ಲ ಉಳಿದದ್ದೆಲ್ಲ ನಾ ಯಜಮಾನರೇ ಸಾಧಿಸ್ಕೊಳ್ತಾರೆ ಎಂದಾಗ ಮತ್ತೆ ಕರ್ಣ ಮೇಲೆ ಗೆದ್ದು ವಿಕಟವಾಗಿ ನಕ್ಕು ಚಪ್ಪಾಳೆಯನ್ನು ಹಾಕಿ ನೋಡಿದ್ರ ನೋಡಿದ್ರ ಪಾಂಡವರಿಗೆ ಹೆಂಗಸೇ ಗತಿ ಈ ದ್ರೌಪದಿ ಇಲ್ಲದೆ ಇದ್ದರೆ ಪಾಂಡವರು ಎಲ್ಲಿ ಹೋಗಿ ಸೇರ್ತಾ ಇದ್ರು ನರಕಕ್ಕೆ ಹೋಗ್ತಾ ಇದ್ರು ಅಂತ ಮತ್ತೆ ಚಪ್ಪಾಳೆ ಹಾಕಿದಾಗ ತದ್ವೈಷ್ಟುತ್ವ ಭೀಮಸೇನ ಕುರು ಮಧ್ಯೆ ಅತ್ಯಮರ್ಷಣ ಸ್ತ್ರೀಗತಿ ಪಾಂಡವಪುತ್ರಾಣ ಇತ್ಯುವಾಚ ಸುಧರ್ಮನ ಅಯ್ಯೋ ಒಂದು ಹೆಂಗಸಿನ ದಸೆಯಿಂದ ಬಿಡಿಸ್ಕೊಳ್ಳೋ ಹಾಗಾಯ್ತಲ್ಲ ಅಂಥೇಳಿ ತ್ರೀಣಿ ಜ್ಯೋತಿ ಪುರುಷ ಒಬ್ಬ ಮನುಷ್ಯನಿಗೆ ಕಷ್ಟದಿಂದ ಪಾರು ಮಾಡುವುದು ಮೂರು ಅಗ್ನಿಗಳು ಅಂತ ಹೇಳ್ತಾರೆ ನಾಲ್ಕನೇದಿಲ್ಲ ಮೊದಲನೇದು ಮಗ ಒಬ್ಬ ಮನುಷ್ಯ ಸತ್ತ ಮೇಲೆ ಶರೀರವನ್ನು ಒಪ್ಪು ಮಾಡಿ ಸದ್ಗತಿ ಕಳಿಸೋನು ಮಗ ಎರಡನೇದು ಅವನು ಮಾಡಿರುವ ಅನುಷ್ಠಾನಗಳು ಮೂರನೇದು ಅವನು ಕಲಿತಿರುವ ವಿದ್ಯೆ ಈಗ ನಮ್ಮ ಸ್ತ್ರೀಯನ್ನೇ ಇನ್ನೊಬ್ಬ ಪರಪುರುಷ ಮುಟ್ಟಿದರೆ ಅದರಿಂದ ಉಂಟಾದ ಮಕ್ಕಳು ಕೆಟ್ಟ ಹಾಗಾಯಿತು ಅಯ್ಯೋ ಧರ್ಮರಾಜ ಹೀಗೆ ಮಾಡಿದ್ನಲ್ಲ ಎಂಬುದಾಗಿ ತುಂಬ ಸಂಕಟ ಪಡ್ತಾನೆ ಸಭೆಯಲ್ಲಿ ಅದಾದ ಮೇಲೆ ಕರ್ಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ ಯೋ ದುಷ್ಟ ನಿನ್ನಿಂದಲೇ ಇಷ್ಟೆಲ್ಲ ಆಯಿತು ಮುಂದೆ ಬರತಕ್ಕ ಮಹಾಭಾರತ ಯುದ್ಧದಲ್ಲಿ ನಿನ್ನ ತನೆಯನ್ನು ನಾನು ಚಂಡಾಡದೇ ಇದ್ದರೆ ನಾನು ಕುಂತಿಪುತ್ರನಲ್ಲ ಅಂತ ಇವನು ಒಂದು ಪ್ರತಿಜ್ಞೆ ಮಾಡಿದ ಮೇಲೆ ಶತ್ರು ಭದ್ರಂತೆ ಅರಿಷ್ಟಂ ಸ್ವಸ್ತಿ ಗಚ್ಚತ ಒಂದು ಆಶ್ಚರ್ಯವಾಯಿತು ನಾಲ್ಕು ಈ ಪ್ರತಿಜ್ಞೆಯನ್ನು ಕೊನೆಯದನ್ನು ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಕೇಳಿದ ಮೇಲೆ ಜಂಘಾಬಲವೇ ಹುಡುಗಿ ಹೋಯಿತು ಏನು ಮಾಡೋದು ಅಂತ ತಿಳಿಯಲಿಲ್ಲ ಧೃತರಾಷ್ಟ್ರನಿಗೆ ಪಾಂಡವರನ್ನು ಕರೆದು ಹೇಳಿದ ಏನು ಆಗಬಾರದಾಗಿ ಹೋಯಿತು ದಯವಿಟ್ಟು ಕ್ಷಮಿಸಿಬಿಡಿ ನನ್ನ ಮಗನನ್ನು ಮಕ್ಕಳನ್ನು ನೀವು ಸೋತದ್ದೆಲ್ಲವನ್ನೂ ನಿಮಗೆ ವಾಪಸ್ ಕೊಟ್ಟೆ ಅಂತ ಹೇಳಿದ ರಾಜ್ಯ ಬೊಕ್ಕಸ ರಥ ಕುದುರೆ ಏನೇನು ಸೋತಿದ್ದೀರಿ ಅದೆಲ್ಲವನ್ನ ಕೊಟ್ಟಿದ್ದೇನೆ ನಿಮ್ಮೂರಿನ ಹೋಗಿ ಸ್ವತಂತ್ರವಾಗಿ ರಾಜ್ಯವನ್ನು ಆಳ್ಕೊಂಡಿರಿ ಅಂತ ಹೇಳ್ತಾನೆ ಪಾಂಡವರು ನಂಬಲಿಲ್ಲ ಇದನ್ನು ಈಗ ಇಲ್ಲಿ ಧರ್ಮ ಸೂಕ್ಷ್ಮ ಈ ಹೊತ್ತಲ್ಲಿ ಇದನ್ನು ಹೇಳ್ಬೋದಾಗಿದ್ದರೆ ಮೊದಲೇ ಹೇಳ್ಬೋದಾಗಿತ್ತಲ್ಲ ಅವನು ಇಟ್ಟು ಸೋತದ್ದು ತಪ್ಪಾಗಿಲ್ಲದೆ ಇದ್ದರೆ ಕೊಡುವುದಕ್ಕೆ ಅಧಿಕಾರ ಎಲ್ಲಿಂದ ಬಂತು ಭೀಷ್ಮ ಅದನ್ನು ಉಪಯೋಗ ಮಾಡ್ಕೋಬೋದಾಗಿತ್ತಲ್ಲ ಅವರೆಲ್ಲರೂ ದುರ್ಯೋಧನನ ಭಯದಿಂದ ಬಾಯಿ ಮುಚ್ಚಿಕೊಂಡಿದ್ದರು ಒಂದರ ಮೇಲೊಂದು ಅಚಾತುರ್ಯಗಳು ತಪ್ಪು ಕೆಲಸಗಳು ನಡೆದು ಹೋದವು ಅದಾದ ಮೇಲೆ ಭೀಷ್ಮ ದ್ರೋಣ ಸೋಮದತ್ತ ವಾಲ್ಹೀಕ ಗೌತಮ ವಿದುರ ದ್ರೋಣಪುತ್ರ ವೈಶ್ಯ ಪುತ್ರಶ್ಚ ಯುಯುತ್ಸು ಎಂಬುವನು ಅವರೆಲ್ಲರೂ ಎದ್ದು ಧೃತರಾಷ್ಟ್ರ ಮೆಚ್ಚಿಕೊಂಡರು ಮಹಾರಾಜರೇ ಇದೀಗ ಸರಿಯಾದ ಕಾರ್ಯ ಇದು ಮೊದಲೇ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾಯಿತ್ತೆ ಏನು ಮಾಡೋದು ಅಂತ ಹೇಳಿದಾಗ ಇನ್ನೂ ನೆಮ್ಮದಿಯಾಗಲಿಲ್ಲ ಕೆಟ್ಟ ಪ್ರತಿಜ್ಞೆಗಳು ಮಾಡಿದ್ರಲ್ಲ ಸಭೆಗೆ ಗಾಂಧಾರಿಯನ್ನು ಕರೀರಿ ಎಂಬುದಾಗಿ ಆಹ್ವಾನ ಮಾಡ್ತಾರೆ ಗಾಂಧಾರಿ ಸಭೆಯಲ್ಲಿದ್ದಿದ್ದರೆ ಖಂಡಿತವಾಗಿ ಅಲ್ಲಿ ಮೊಂಡು ಮಾಡ್ತಿದ್ಲು ಗಂಡನ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ಲು ದುಷ್ಟ ಮಗನೇ ಇದನ್ನು ನಿಲ್ಲಿಸು ಇಲ್ಲದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಬೆದರಿಸ್ತಾ ಇದ್ಲು ಅಂತ ಕಾಣುತ್ತೆ ಅಷ್ಟು ಸತ್ಯ ಉಳ್ಳವಳು ಗಾಂಧಾರಿಯನ್ನು ಕರೆದು ಮಗನಿಗೆ ಬುದ್ಧಿ ಹೇಳುವಂತಾನೆ ಧೃತರಾಷ್ಟ್ರ ಗಾಂಧಾರಿ ಸಭೆಗೆ ಬಂದು ಏನಾಯಿತು ಏನಾಯ್ತು ಅನ್ನುವಾಗ ಅಲ್ಲಿದ್ದವರೆಲ್ಲ ಹೇಳ್ತಾರೆ ಅವಳು ಹೇಳ್ತಾಳೆ ಮಹಾರಾಜರೇ ನಿಮ್ಮಿಂದಲೇ ಇಷ್ಟೆಲ್ಲಾಗಿದ್ದು ಶಾಸ್ತ್ರಂನ ಶಾಸ್ತಿ ದುರ್ಬುದ್ಧಿಂ ಶ್ರೇಯಸೇ ಚೈತರಾಯ ಚ ಯಾವನು ದುರ್ಬುದ್ಧಿಯನ್ನು ಹೊಂದಿರ್ತಾನೆಯೋ ಅವನಿಗೆ ಶಾಸ್ತ್ರ ಕಲಿತು ಏನು ಪ್ರಯೋಜನ ಬುದ್ಧಿ ಎಂಟಿಗಿಲ್ಲದೆ ಇದ್ದರೆ ಎಷ್ಟೊಂದು ಲರ್ನಿಂಗ್ ಇದ್ದರೆ ಏನು ಪ್ರಯೋಜನ ಸೇತುವೆಯನ್ನೇ ಒಡೆದಾಗಾಯಿತು ಧರ್ಮ ಎಂಬುವುದು ಸೇತುವೆ ಯಾರು ಅದನ್ನು ಮೀರತಕ್ಕದ್ದಲ್ಲ ಆದ್ದರಿಂದ ಅಂತ ಕಾಮಂ ಕುಲಸ್ಯಾಸ್ತು ಅದಕ್ಕೆ ದುರ್ಯೋಧನ ಹೇಳ್ತಾನೆ ಕುಲ ಹೋದರೂ ಪರವಾಗಿಲ್ಲ ನಾ ಮಾಡಿದ್ದೆ ಸರಿ ಎಂಬುದಾಗಿ ಧೃತರಾಷ್ಟ್ರನು ಬಯಸ್ಕೊಂಡು ಈಗಲೂ ಮಗನನ್ನು ಬಿಟ್ಬಿಡಿ ಅಂತೇಳಿ ಪಾಪ ಗಾಂಧಾರಿ ಉಳಿದ ತೊಂಬತ್ತೊಂಬತ್ತು ಜನವಾದರೂ ಬದುಕಲಿ ಬಿಟ್ಬಿಡೋಣ ಅಂತ ಹೇಳಲಾಗಿ ಅದಕ್ಕೆ ಯುಧಿಷ್ಠರ ಹೇಳ್ತಾನೆ ಆಯ್ತಮ್ಮ ನೋಡಿ ಚಿನ್ನದ ಜಿಂಕೆ ಅನ್ನೋದು ಇಲ್ಲ ಅಂತ ಗೊತ್ತಿದ್ರು ರಾಮಚಂದ್ರ ಹೇಗೆ ಸೀತೆ ಮಾತು ಕೇಳ್ಕೊಂಡು ಹೋದ್ನೋ ನಾವು ಹಾಗೆ ಅಲ್ಲಿ ಮೋಸ ಜೂಜಲ್ಲಿ ಕಪಟ ಸರ್ವನಾಶ ಅಂತ ತಿಳ್ಕೊಂಡು ಬಂದವು ಆಗಿದ್ದಾಯಿತು ಎಲ್ಲ ವಿಧಿವಿಲಾಸ ಅಂತ ಒಂದು ಮಾತನಾಡ್ತಾನೆ ಅಸಂಭವೇ ಹೇ ಮಮಯಸ್ಯ ಜಂತೋ ತಥಾಪಿ ರಾಮೋ ಲುಲುಭೆ ಮೃಗಾಯ ಪ್ರಾಯ ಸಮಾಸನ್ನ ಪರಾಭವಹಣ ದಿಯೋ ವಿಪರ್ಯಸ್ತತರಾ ಭವಂತಿ ಯಾರಿಗೆ ಆಯುಷ್ಯ ಮುಗಿದಿರುತ್ತೆ ಯಾರಿಗೆ ಅದೃಷ್ಟ ಕೆಟ್ಟದ್ದಾಗಿರುತ್ತೆ ಅವರಿಗಿಂತ ಪ್ರಸಂಗಗಳು ಬರುತ್ತೆ ಎಂಬುದಾಗಿ ಅದೊಂದು ರೀತಿಯ ಏನು ಸಮಾಧಾನವೋ ಗೊತ್ತಿಲ್ಲ ಏವಂ ದೈವಬಲಾವಿಷ್ಟ ಧರ್ಮರಾಜೋ ಯುಧಿಷ್ಠಿರ ನಿಮ್ಮ ನಿಮ್ಮ ಊರಿಗೆ ಹೋಗಿ ಅಂತ ಯಾವಾಗ ಧೃತರಾಷ್ಟ್ರ ಹೇಳಿದನೋ ಪಾಂಡವರು ಕಳಚಿ ಬಿದ್ದಿದ್ದ ತಮ್ಮ ವಸ್ತ್ರಗಳನ್ನು ಉಟ್ಟುಕೊಂಡು ಭೀಮ ಗದಾದಂಡವನ್ನೆತ್ತಿಕೊಂಡು ಅರ್ಜುನ ಗಾಂಡೀವವನ್ನೆತ್ತಿಕೊಂಡು ನಕುಲ ಸಹದೇವರು ತಮ್ಮ ಆಯುಧಗಳನ್ನೆತ್ತಿಕೊಂಡು ಇಷ್ಟಾದರೂ ಧೃತರಾಷ್ಟ್ರನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಭೀಷ್ಮ ದ್ರೋಣ ಕೃಪಾದಿಗಳಿಗೆಲ್ಲ ನಮಸ್ಕಾರ ಮಾಡಿ ಹೋಗಿ ಬರ್ತೇವೆ ಅಂತ ಹೇಳಿ ತಮ್ಮ ಊರ ಕಡೆಗೆ ಹೊರಟರು ಮೊದಲನೇ ದ್ಯೂತ ಪ್ರಸಂಗದ ಉಪಾಧ್ಯಾಯ ಮುಗಿಯಿತು ಈ ಕಡೆಯಲ್ಲಿ ಅದೇ ರಾತ್ರಿ ಶಕುನೀಕರಣ ದುಶಾಸನ ದುರ್ಯೋಧನರು ಪರಸ್ಪರ ಸೇರಿಕೊಂಡು ಏನೋ ಒಂದು ರೀತಿ ಆಯಿತು ಪ್ರತಿಜ್ಞೆ ಮಾಡಿದ್ರೆ ಮಾಡ್ಕೋತಾರೆ ಅವ್ರ ಕೈಲಿದೆಯಾ ನಮ್ಮನ್ನು ಕೊಲ್ಲುವುದು ನಮಗೆ ಜನಬಲ ಇಲ್ಲವೇ ಅಂತ ನಾವು ನಂಬಿದರೆ ಈ ಮುದುಕ ಎಲ್ಲ ಕೆಲಸವನ್ನು ಕೆಡಿಸಿಬಿಟ್ಟ ಗೆದ್ದದ್ದೆಲ್ಲ ಕೊಟ್ಟುಬಿಟ್ಟ ನಾವು ಮಾಡಿದ್ದೆಲ್ಲ ತಪ್ಪು ಅಂತ ಒಪ್ಪಿಕೊಂಡಾಗಾಯಿತು ಅದಕ್ಕೆ ಏನು ಏನು ಮಾಡೋದು ಅಂತ ಮತ್ತೆ ಧೃತರಾಷ್ಟ್ರ ಹತ್ರ ಹೋಗಿ ರಾತ್ರಿಯೆಲ್ಲ ಪಿಂಡವರ್ಧನ ಮಾಡ್ತಾರೆ ಧೃತರಾಷ್ಟ್ರ ಹೇಳಿದ ಅಯ್ಯೋ ಪಾಪಿಗಳಿರ ಎಂಥೆಂಥ ಪ್ರತಿಜ್ಞೆ ಮಾಡಿದರು ಅವರು ನನಗೆ ಭಯವಾಯಿತು ಸಾಕು ಈ ಜೂಜಾಟ ಬೇಡ ಅಂತ ನಾನು ಬಿಡಿಸಿದ್ದೇನೆ ಅಂತ ಹೇಳಿದರೆ ಮಹಾರಾಜರೇ ಆಗಲ್ಲ ನೀವು ಮಾಡಿ ತಪ್ಪಾಯಿತು ಒಂದು ಸಲ ಒಂದು ಏಟು ತಿಂದ ಹಾವು ಯಾವತ್ತಾದರೂ ಮನುಷ್ಯನನ್ನು ಬಿಡ್ತದೆಯೇ ಹಾವಿನ ಹಾಗೆ ಹನ್ನೆರಡು ವರ್ಷ ಅಂತ ಹೇಳುವಂತೆ ಕುಪಿತರಾದ ಪಾಂಡವರು ಮತ್ತೆ ಬಂದು ನಮಗೆ ಹಿಂಸೆ ಮಾಡದೆ ಬಿಡೋದಿಲ್ಲವಾದ್ದರಿಂದ ಅವರನ್ನು ಸುತರ ಶತ್ರು ಶೇಷಂ ನ ಶೇಷಯೇತಿ ಅದು ನೀತಿ ಆದ್ದರಿಂದ ಇನ್ನೊಂದು ಸಲ ಪಾಂಡವರನ್ನು ಜೂಜಿಗೆ ಕರೆಸಿ ಎರಡನೇ ಜೂಜಿನಲ್ಲಿ ಭೂಮಿ ಕಾಣಿ ಹಾಗೆ ಒಂದೊಂದೇ ಒಂದೊಂದೇ ಇಡುವುದಲ್ಲ ಎಲ್ಲವನ್ನು ಒಟ್ಟಿಗೆ ಪಣವನ್ನಾಗಿಟ್ಟುಬಿಡುವುದು ಬಿಡುವುದು ಯಾರು ಸೋಲ್ತಾರೆಯೋ ಒಂದೇ ಒಂದು ದಾಳದ ಉರುಡಿಗೆ ಅವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಯಾರಿಗೂ ಗೊತ್ತಿಲ್ಲದಂತೆ ನಮ್ಮದೇ ದೇಶದಲ್ಲಿ ಒಂದು ಕಡೆ ಬಚ್ಚಿಟ್ಕೊಂಡಿರಬೇಕು ಅಜ್ಞಾತವಾಸ ಕಾಲದಲ್ಲಿ ಮತ್ತೆ ನಾವು ಪತ್ತೆ ಮಾಡಿಬಿಟ್ರೆ ತಿರುಗಿ ಹನ್ನೆರಡು ವಾಸ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಈ ರೀತಿ ನಿಬಂಧನೆಯನ್ನು ಮಾಡೋಣ ನಮ್ಮ ಶಕುನಿಗೆ ಗೊತ್ತಿದೆ ಪಾಂಡವನ್ನ ಹೇಗಾದರೂ ಮತ್ತೆ ಕಾಡಿ ಕಳಿಸೋದು ಕಾಡಿ ಕಳಿಸಿದ ಮೇಲೆ ತಿರುಗಿ ಬಂದರೆ ಅದೆಲ್ಲ ಯೋಚನೆ ಬೇಡ ಅಜ್ಞಾತವಾಸದಲ್ಲಿ ಮತ್ತೆ ಪತ್ತೆ ಮಾಡಿಬಿಡೋಣ ಹೀಗೆ ನಿರಂತರವಾಗಿ ಪಾಂಡವರು ಕಾಡಿಗೆ ಹೋಗಲಿ ಅವರ ಪ್ರತಿಜ್ಞೆಯನ್ನು ತವರೇ ಮಾಡಿಕೊಂಡಿದ್ದಾರೆ ನಮ್ಮದೇನಿಲ್ಲ ಎಂಬುದಾಗಿ ತಪ್ಪು ನಮ್ಮ ಮೇಲೆ ಬರೋದಿಲ್ಲ ಇದರ ಲೋಕ ನಮ್ಮನ್ನು ಚುಚ್ಚುತ್ತೆ ನಮಗೆ ನೆಮ್ಮದಿ ಇರೋದಿಲ್ಲ ಪಾಂಡವರಿರೋ ತನಕ ನಮಗೆ ಸುಖವಿಲ್ಲ ಹನ್ನೆರಡು ವರ್ಷ ವನವಾಸದಲ್ಲಿ ಪಾಂಡವರು ಒಬ್ಬೊಬ್ಬರೇ ಸಾಯ್ಬೋದು ಹೊಡೆದಾಡಿ ಸಾಯ್ಬೋದು ಹಾವು ಕಚ್ಬೋದು ಹುಲಿ ತಿನ್ಬೋದು ಅಜ್ಞಾತವಾಸದಲ್ಲಿ ಭಿಕ್ಷೆ ಎತ್ತಿ ಸಾಯ್ಬೋದು ಅದು ಮುಂದಿನ ವಿಷಯ ಆದ್ದರಿಂದ ಹಾಗೇ ಕರೆಸಿ ಅಂತ ಹೇಳಿದಾಗ ಮತ್ತೆ ಧೃತರಾಷ್ಟ್ರ ಅರ್ಧ ದಾರಿಗೆ ಹೊರಟಿದ್ದ ಧರ್ಮರಾಜನನ್ನು ಮತ್ತೆ ಜೋಜಿಗೆ ಬಾಪ ಇನ್ನೊಂದು ಸಲ ಆಡಿಬಿಡು ಅಂತ ಹೇಳಿ ಕಳಿಸ್ತಾನೆ ನಾಚಿಕೆಗೆಟ್ಟ ವಿಷಯ ಅದಕ್ಕಿಂತ ನಾಚಿಕೆಗೆಟ್ಟದ್ದು ಆ ಮಾತನ್ನು ನಂಬಿ ಧರ್ಮರಾಜ ಮತ್ತೆ ಬರ್ತಾನೆ ಭೀಮಾರು ಜನರು ಹೇಳ್ತಾರೆ ಅಣ್ಣ ಒಂದು ಸಲ ಇಷ್ಟೆಲ್ಲ ಆಗಿದೆ ಭಯಂಕರ ಪ್ರತಿಜ್ಞೆ ಮಾಡಿದ್ದೇವೆ ತಿರುಗಿ ಹೋಗುವುದು ಬೇಡ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಆಹೂತೋ ನನಿವರ್ತೇಯಂ ಒಮ್ಮೆ ಕರೆದರೆ ಇಲ್ಲ ಅಂತ ಹೇಳುವುದಿಲ್ಲ ಆಗಿನ ಕಾಲದ ಸಭ್ಯರು ಮಾಡ್ತಾ ಇದ್ದ ಒಂದು ಪ್ರತಿಜ್ಞೆ ಎಟಿಕೆಟ್ ಅಂತ ಹೇಳ್ತೇವೆ ಅದರಿಂದ ಹೋಗ್ತೇನೆ ಅಂತ ಅರಮನೆ ಬಾಗಿಲಿಗೆ ಬಂದ ಅಲ್ಲಿ ಭೀಷ್ಮ ದ್ರೋಣ ಮೊದಲಾದವರೆಲ್ಲ ಹಿರಿಯರು ಬುದ್ಧಿ ಇದೆಯೇನೋ ಧರ್ಮರಾಜ ನಿನಗೆ ಒಂದು ಸಲ ಇಷ್ಟೆಲ್ಲ ಆಗಿದೆ ತಿರುಗಿ ಬಂದಿದ್ದೀಯಲ್ಲ ಅಂತ ಕೇಳಿದರೆ ದೊಡ್ಡಪ್ಪನ ಆಜ್ಞೆ ಹಾಗೆ ಮೀರಲಿ ನಾನು ತಿರುಗಿ ಬಂದಿದ್ದೇನೆ ಅದು ಏನಾಗುತ್ತೋ ಆಗಲಿಯಿಂದ ಯಮಧರ್ಮನ ಅಂಶ ಅವನ ಮುಖದಲ್ಲಿ ಲೋಕವೆಲ್ಲ ಕ್ಷಯವಾಗಬೇಕಾಗಿತ್ತು ಈ ಸಲಾಟದಲ್ಲಿ ಎಲ್ಲವನ್ನೂ ಒಂದೇ ದಾಳಕ್ಕೆ ಒಂದೇ ಅಂಕಿಗೆ ಸೋತ ಎಷ್ಟು ಅಂಕಿ ಅಂತ ಕೇಳಿದ ಶಕುನಿ ಇವನು ನಾಲ್ಕು ಅಂದ ಅದು ಒಂದು ಬಿತ್ತು ಮುಗಿದು ಹೋಯಿತು ಒಡನೆ ಪಾಂಡವರು ಸಿದ್ಧವಾಗಿದ್ದ ನಾರುಮಡಿಗಳನ್ನು ಉಟ್ಟು ಹುಲಿ ಚರ್ಮವನ್ನು ಜಿಂಕೆ ಚರ್ಮವನ್ನು ತೊಟ್ಟುಕೊಂಡು ತಮ್ಮ ತಮ್ಮ ಆಯುಧಗಳನ್ನು ಎತ್ತಿಕೊಂಡು ಹೊರಡಬೇಕಾಯಿತು ದ್ರೌಪದಿ ಒಬ್ಬಳಿಗೆ ಮಾತ್ರ ಈ ನಾರ್ಮಡಿ ವಿಧಿ ಇರಲಿಲ್ಲ ಕಾಡಿಗೆ ಹೋಗುವಾಗ ಊರಿಗೆ ಊರೇ ಮರುಗುತ್ತೆ ಅಳುತ್ತೆ ಒಬ್ಬರು ಹಿಂದೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿಯೂ ಕರ್ಣ ದುಶ್ಯಾಸನರು ಕಾಡಿಗೆ ಹೊರಟು ನಿಂತಿದ್ದ ಪಾಂಡವರ ಸುತ್ತ ಚಪ್ಪಾಳೆ ಹಾಕಿ ನಗುತ್ತಾ ಇವರೆಲ್ಲ ನಪಂಸಕರು ನಪಂಸಕರು ಷಂಡರು ಕ್ಲೀಬಾ ಪಾರ್ಥ ಪತಯ ಸೈನ್ಯ ಕಾಂತಂ ಪ್ರೀತಿಂ ಲಪ್ಸಸೆ ಯಜ್ಞಸೇನಿ ಅರಣ್ಯ ನಿರ್ಧನಾನ್ ಅಪ್ರತಿಷ್ಠಾನ್ ಏ ಪಾಂಚಾಲಿ ಹಣಕಾಸು ರಾಜ್ಯಾಭೋಗ ಇಲ್ಲದೆ ಇರತಕ್ಕ ಈ ಪತಿಗಳನಿಗೆ ಸುಖವನ್ನು ಕೊಡಬಲ್ಲದೇನು ಏತೇ ಹಿ ಸರ್ವೇ ಕುರವ ಸಮೇತ ಕ್ಷಾಂತ ದಾಂತ ಸದ್ರವಿಣೋಪವನ್ನಾ ಕೌರವರು ನೋಡಬೇಕಾದಷ್ಟು ಐಶ್ವರ್ಯವಿದೆ ರೂಪವಿದೆ ಬಲವಿದೆ ಪರಾಕ್ರಮವಿದೆ ಜನರ ಬೆಂಬಲವಿದೆ ಯಥಾಫಲಾಹ ಷಂಢತಿಲಾಹ ಯಥಾ ಚರ್ಮಮಯಾ ಮೃಗಾಹ ಅಫಲಾಹ ಹಣ್ಣು ಕೊಡದೆ ಮರ ಇದ್ದಂತೆ ನಪುಂಸಕವಾದ ಎತ್ತಿ ಇದ್ದಂತೆ ಷಂಢತಿಲಾಹ ಜೊಳ್ಳು ಬಿದ್ದ ಎಣ್ಣೆ ಕಾಳಿದ್ದಂತೆ ಯಥಾ ಚರ್ಮಮಯ ಮೃಗಾಹ ಒಳಗಡೆ ರಕ್ತಮಾಂಸವಿಲ್ಲದೆ ಹೊರಗಡೆ ಚರ್ಮದಲ್ಲಿ ಹುಲ್ಲನ್ನು ತುಂಬಿ ಗೋವಿನಾಕೃತಿ ಮಾಡಿದಂತೆ ತಥೆಯೋ ಪಾಂಡವ ಸರ್ವೇ ಯಥಾ ಕಾಕಯವಾಪಿ ಕಾಕಯವ ಅಂದರೆ ಹೊಟ್ಟು ಭತ್ತವನ್ನು ಗಾಳಿಗೆ ತೂರುವಾಗ ಗಾಳಿಗೆ ತೂರಿಕೊಂಡು ಎಳ್ಳು ಗಟ್ಟಿಯಾದದ್ದು ಕಾಳು ಕೆಳಗೆ ಬೀಳುತ್ತದೆ ದೂರದಲ್ಲಿ ಬೀಳುತ್ತಲ್ಲ ಅದಕ್ಕೆ ಕಾಕಯವಾಹ ನಿಜವಾದ್ದಲ್ಲ ಕಾಗೆಗೆ ಹಾಕೋ ಪದಾರ್ಥ ಬಿಟ್ಬಿಡು ಅಂತ ದ್ರೌಪದಿಯನ್ನು ಮತ್ತೆ ಹಿಂಸೆ ಮಾಡ್ತಾ ಇದ್ದಾರೆ ಕೌರವರು ಆಗ ಭೀಮ ಪ್ರತಿಜ್ಞೆ ಮಾಡ್ತಾನೆ ಕ್ರೂರ ಪಾಪ ಜನೇರ್ಜುಷ್ಟಂ ಅಕೃತಾರ್ಥಂ ಪ್ರಭಾಷಸೆ ಗಾಂಧಾರ ವಿದ್ಯೆಯ ಹಿತ್ವಂ ಗಾಂಧಾರ ವಿದ್ಯೆ ಅಂದರೆ ಮೋಸ ಗಾಂಧಾರ ದೇಶದವರು ಅಂದರೆ ಮೋಸಗಾರರು ಆ ಕೆಟ್ಟ ಹೆಸರು ಬಂತು ಒಬ್ಬನಿಂದ ಒಬ್ಬ ಶಕುನಿ ದಸೆಯಿಂದ ಆದ್ದರಿಂದ ನಾನು ನನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿಕೊಳ್ಳುವಾಗ ಇದನ್ನೆಲ್ಲ ನೆನೆಯುವಂತೆ ಯಾವ ನಮ್ಮನ್ನು ಹಿಂಸೆ ಮಾಡಿದರು ಎಂಬುದಾಗಿ ಅಷ್ಟು ಪ್ರತಿಜ್ಞೆ ಮಾಡಿದರು ಕೌರವರು ಸುತ್ತ ಇಲ್ಲಿ ಪಾಂಡವರು ಸುತ್ತ ಸುತ್ತಾಡ್ತಾ ಗೌಹು ಗೌಹು ಗೌಹು ಇತಿ ದನಗಳು ದನಗಳು ದನಗಳು ಎಂಬುದಾಗಿ ಪಾಂಡವರನ್ನು ಬೈತಾ ಇದ್ದಾರೆ ದನಗಳಲ್ಲಿ ಗಂಡು ಹೆಣ್ಣು ವಿವೇಕ ಇರುವುದಿಲ್ಲ ಒಂದು ಗೋವು ಕರುವನ್ನು ಹಾಕುತ್ತೆ ವೃಷಭ ಎತ್ತು ಅದು ದೊಡ್ಡದಾದ ಮೇಲೆ ತಾಯಿಯನ್ನೇ ಕೂಡುವಂತೆ ನಕುಲನಿಗೆ ದ್ರೌಪದಿ ಅತ್ತಿಗೆ ಆಗಬೇಕು ಧರ್ಮರಾಜನ ಹೆಂಡತಿ ಭೀಮನ ಹೆಂಡತಿ ಆದರೆ ಅತ್ತಿಗೆ ತಾಯಿ ವ್ಯತ್ಯಾಸವಿಲ್ಲ ಇವರಿಗೆ ಧರ್ಮ ಇಲ್ಲ ಎಂಬುದಾಗಿ ದನಗಳು ದನಗಳು ಅಂತ ಹೀಗೆಲ್ಲ ಬೈತಾರೆ ಅಸೂಯಿತಾರಂ ದ್ರಷ್ಟಾರಂ ಪ್ರವಕ್ತಾರಂ ವಿಕಥನಂ ಒಬ್ಬನಲ್ಲಿ ಯಾವ ಹೊಟ್ಟೆ ಉರ್ಕೊಳ್ತಾನೆಯೋ ಇನ್ನೊಬ್ಬರ ಅನ್ಯಾಯವನ್ನು ಕಣ್ಣಿಂದ ನೋಡ್ತಾನೆಯೋ ಅದನ್ನು ಬಾಯಿಂದ ವರ್ಣಿಸ್ತಾನೆಯೋ ಜಂಪಕೊಳ್ತಾನೆಯೋ ಅಂಥವನನ್ನು ಕೊಲ್ಲಬೇಕಾದ್ದರಿಂದ ಭೀಮಸೇನೆಯೋಗಾತೆ ಹಂತ ಹಂ ಕರ್ಣಮಾಹವೇ ಹೇ ಕರ್ಣ ನಿನ್ನನ್ನು ಖಂಡಿತ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಅದೇ ರೀತಿ ಸಹದೇವ ಶಕುನಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಶಲ್ಯನನ್ನು ಕೊಲ್ಲುವುದಾಗಿ ಧರ್ಮರಾಜ ಪ್ರತಿಜ್ಞೆ ಮಾಡಿದ ಒಂದಕ್ಕಿಂತ ಒಂದು ಭಯಂಕರ ಪ್ರತಿಜ್ಞೆಗಳು ಪಾಂಡವರು ಕಾಡಿಗೆ ಹೊರಟು ನಿಂತುಬಿಟ್ರು ದಂಗಾಗಿ ನಿಂತುಬಿಟ್ರು ಕೌರವರು ವಿದುರ ಬಂದು ಸಮಾಧಾನ ಹೇಳ್ತಿದ್ದಾನೆ ಪಾಂಡವರಿಗೆ ಅಯ್ಯ ನಾ ಬುದ್ಧಿ ಹೇಳಿದ್ರು ನೀನು ಕೇಳಲಿಲ್ಲ ಹೊರಟು ಬಿಟ್ಟೆಲ್ಲ ಇಷ್ಟೆಲ್ಲ ಅನರ್ಥ ಮಾಡಿಕೊಂಡು ಅಂತ ದ್ವೈಪಾಯನೇನ ಕೃಷ್ಣೇನ ನಗರೇ ವಾರಣಾವತೆ ಭೃಗುತುಂಗೇಶರಾಮೇಣ ದೃಷದ್ದಜ್ಜಾಂಚ ಶಂಭುನ ಎಂತೆಂಥ ಗುರುಗಳಲ್ಲಿ ಉಪಾಸನೆ ಮಾಡಿದವರು ಕೆಟ್ಟ ಹೋದ್ರ ಲೋಕದಲ್ಲಿ ಅವರೆಲ್ಲರಲ್ಲಿ ಕಾಲಕ್ಷೇಪ ಕೇಳಿದಂಥ ನೀನು ಈ ಸ್ಥಿತಿಗೆ ಬರುವುದೇ ಎಂಬುದಾಗಿ ಎಲ್ಲರೂ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆಯಲ್ಲಿ ಕುಂತಿದೇವಿ ಬಂದು ನಿಂತ್ಕೊಂಡ್ಲು ಅರಮನೆ ಬಾಗಿಲಲ್ಲಿ ಪಂಚಪಾಂಡವರು ನಮಸ್ಕಾರ ಮಾಡ್ತಾರೆ ತಾಯಿ ನಾವು ಕಾಡಿಗೆ ಹೋಗಿ ಬರ್ತೇವೆ ಅಂತ ಅವನು ಹೇಳುವಷ್ಟರಲ್ಲಿ ವಿದುರ ಮುಂದೆ ಬಂದ ನೋಡಪ್ಪ ಪಾಂಡವರೇ ನಿಮ್ಮ ವನವಾಸ ಕಾಲದಲ್ಲಿ ನಿಮ್ಮ ತಾಯಿ ಕುಂತಿ ಕಷ್ಟಪಡುವುದು ಬೇಡ ನನ್ನ ಮನೆಯಲ್ಲಿರಲಿ ನಾನು ಜೋಪಾನವಾಗಿ ಕಾಪಾಡಿಕೊಳ್ತೇನೆ ನಿಮಗೆ ಸಮಾಚಾರ ಕೊಡ್ತಾ ಇರ್ತೇನೆ ಸುಖವಾಗಿ ನೀವು ವನವಾಸವನ್ನು ಮುಗಿಸಿಕೊಂಡು ಬಂದಿ ಅಂತ ಹೇಳಿದಾಗ ಕುಂತಿ ದೇವಿಯ ಹೃದಯ ಕಟ್ಟೆ ಒಡೆದು ಕಣ್ಣೀರು ಒಡೆದು ಪಾಂಡವರಿಗೆ ಅವಳು ಆಶೀರ್ವಾದವನ್ನು ಮಾಡ್ತಾಳೆ ಯಾರು ಕೆಟ್ಟದ್ದನ್ನು ನೆನೆಸಿದ್ರೋ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಯಾರು ಶಾಪ ಕೊಟ್ಟಿದ್ರೋ ಮಕ್ಕಳಿಂದ ಅಗಲಿರಬೇಕಾಯ್ತಲ್ಲ ನಾನು ಇನ್ನೊಬ್ಬರ ಮನೆಯ ಪಿಂಡವನ್ನು ತಿನ್ನುವ ಸ್ಥಿತಿ ಉಂಟಾಯ್ತಲ್ಲ ಅಶ್ರೀರ್ವಾಣಿ ಸುಳ್ಳಾಯಿತೆ ಭೀಮಸೇನ ಶಕ್ತಿ ವ್ಯರ್ಥವಾಗಿ ಹೋಯಿತೆ ಅರ್ಜುನ ಹುಟ್ಟಿದಾಗ ತಾಯಿ ಕಷ್ಟವನ್ನು ಕಳೀತಾನೆ ಅಂತ ಅಶ್ರೀರ್ವಾಣಿ ಹೇಳಿತ್ತಲ್ಲ ಅದೆಲ್ಲ ಸುಳ್ಳಾಯಿತೆ ಅಯ್ಯೋ ಕೃಷ್ಣ ನೀನಾದ ಕಾಪಾಡು ಆ ಕೃಷ್ಣ ದ್ವಾರಕಾ ವಾಸಿನ್ನಿ ಕ್ವಾಸಿ ಸಂಕರ್ಷಣಾನುಜ ಕಸ್ಮಾನ್ನತ್ರಾಯಸೇ ದುಃಖಾತಿ ಮಾಂಚ ಇಮಾಂಶ ನರೋತ್ತಮಾನೆ ಅನಾದಿ ನಿಧನಂ ಯೇ ತ್ವಾಂ ತಾಂ ಸ್ವಂ ಪಾಶೀತಿ ಅಯಂ ವಾದ ಸಗತೋ ವ್ಯರ್ಥತಾಂಗದಂ ನಿನ್ನನ್ನು ನೆನೆಸಿದವರ ಕಷ್ಟವನ್ನು ಪಾರು ಮಾಡ್ತೀಯ ಅಂತ ಕೇಳ್ತಾರೆ ಲೋಕದಲ್ಲಿ ಕೈ ಬಿಟ್ಬಿಟ್ಟಲ್ಲ ಅಂತ ಬಿಕ್ಕಿ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಇದು ಕುಂತಿ ಪಾಂಡವರು ಹೊರಟ ಮೇಲೆ ಆ ಊರಿನಲ್ಲಿ ಒಂದು ಮಂಕು ಕಳೆದು ಹೋಯಿತು ಸೂತಕದ ವಾತಾವರಣ ಬಂದುಬಿಡಿತು ಅದೇ ರಾತ್ರಿ ಕೌರವರು ಮಂತ್ರಾಲೋಚನೆ ಮಾಡಿಕೊಂಡು ನೇರವಾಗಿ ದ್ರೋಣನ ಮನೆಗೆ ಬರ್ತಾರೆ ಯಾಕೆ ದ್ರೋಣನ ಭದ್ರ ಮಾಡ್ಕೋಬೇಕಲ್ಲ ಅಂತ ಗುರುಗಳೇ ಏನೂ ಮಾಡೋಕೆ ಹೋಗಿ ಏನೂ ಆಗಿ ಹೋಯಿತು ಬಟ್ ನಮಗೆ ಪಾಂಡವರ ರಾಜ್ಯವೂ ಬೇಡ ನಮ್ಮ ರಾಜ್ಯವೂ ಬೇಡ ನೀವೇ ರಾಜ್ಯವನ್ನು ವಹಿಸ್ಕೊಳ್ಳಿ ಅಂತ ಕಪಟವಾಗಿ ಕೊಟ್ಟಾಗ ದ್ರೋಣ ಹೇಳ್ತಾನೆ ನಿಮ್ಮ ನಿಮ್ಮ ಜಗಳದಲ್ಲಿ ನಾನು ಯಾಕೆ ಪ್ರವೇಶ ಮಾಡಲಿ ನಿಮ್ಮ ರಾಜ್ಯ ನನಗೆ ಬೇಡ ಅಂತ ಹೇಳ್ತಾನೆ ಈ ಕಡೆಯಲ್ಲಿ ಧೃತರಾಷ್ಟ್ರನಿಗೆ ರಾತ್ರಿ ನಿದ್ದೆ ಹತ್ತಲಿಲ್ಲ ಪಾಂಡವರು ಯಾವತ್ತೂ ಅರಣ್ಯಕ್ಕೆ ಹೊರಟರೋ ಧೌಮ್ಯರೆಂಬ ತಮ್ಮ ಪುರೋಹಿತರನ್ನು ಮುಂದಿಟ್ಟುಕೊಂಡು ಹೊರಟರು ಆ ಹೊತ್ತು ಧೃತರಾಷ್ಟ್ರನ ಅರಮನೆಯಲ್ಲಿ ಅಗ್ನಿಗಳು ಆರಿ ಹೋದವು ಅರಮನೆಯ ಸುತ್ತಮುತ್ತ ನಾಯಿಗಳು ನೆರಿಗಳು ಊಳೆಡುವುದಕ್ಕೆ ಪ್ರಾರಂಭವಾದವು ಅಪಶಕನಗಳಾದವು ರಾತ್ರಿ ಮೊದಲೇ ಚಿಂತಾಕ್ರಾಂತನಾಗಿದ್ದ ಧೃತರಾಷ್ಟ್ರನಿಗೆ ನಿದ್ದೆ ಬರಲಿಲ್ಲ ವಿದುರನನ್ನು ಕರೆಸಿದ ಇದು ಮುಂದಿನ ಚರಿತ್ರೆ ಅವನ ಮನಸ್ಸಿಗೆ ಬೇಜಾರಾದಾಗಲೆಲ್ಲ ವಿದುರ ಬರಬೇಕು ಸಂಜೆ ಬರಬೇಕು ಅವನು ಹೇಳಿದ್ದೇ ಕೇಳಬೇಕು ಇವ್ರು ಹೇಳಿದ್ದೇ ಹೇಳಬೇಕು ಅವನಿಗೆ ಮನಸ್ಸಿಗೆ ನೆಮ್ಮದಿ ಇರಬಾರದು ಕರೆದ ಏನು ಕರೆದ್ರಿ ಅಂತ ಬಂದು ಕೂತ್ಕೊಂಡ ಪಕ್ಕದಲ್ಲಿ ವಿದುರ ಅವನಿಗೂ ನೆಮ್ಮದಿ ಇಲ್ಲ ಮಹಾಮಂತ್ರಿ ಅವನ ಕೈ ಮಿಂಚು ಹೋಯಿತು ಆಗ ಧೃತರಾಷ್ಟ್ರ ಕೇಳ್ತಾನೆ ಎಷ್ಟು ಬಾಲಿಷವಾದ ಪ್ರಶ್ನೆ ಪಾಂಡವರು ಕಾಡಿಗೆ ಹೋದ್ರಲ್ಲ ಸಮಾಧಾನವಾಗಿ ಹೋದ್ರ ನಮ್ಮನ್ನು ಬೈಕೊಂಡು ಹೋದ್ರ <laughs> ಇದು <laughs> ನಗಬೇಕೆ ಅಳಬೇಕೆ ಸಂತೋಷ ಪಟ್ಕೊಂಡು ಹೋಗುವಂಥ ವಿಷಯವೇ ಇದು ನಾನೇನು ಹೇಳಿ ಇಂದ ಅವನು ಬಿದ್ರ ಇಲ್ಲ ಅವ್ರು ಹೇಗೆ ಹೋದ್ರು ಅವರು ಏನು ಹೇಳು ಅದಕ್ಕೆ ಬಿದ್ರ ಹೇಳ್ದ ವಸ್ತ್ರೇಣ ಸಂವೃತ್ಯ ಮುಖಂ ಕುಂತೀ ಪುತ್ರೋ ಯುಧಿಷ್ಠಿರ ಬಾಹು ವಿಶಾಲೋ ಸಂಪಶ್ಯನ್ ಭೀಮೋ ಗಚ್ಚತಿ ಪಾಂಡವ ವಸ್ತ್ರೇಣ ಸಂವೃತ್ಯ ಮುಖಂ ತಲೆ ಮೇಲೆ ಮುಸ್ಕ ಹಾಕ್ಕೊಂಡು ಹೋದ ಧರ್ಮರಾಜ ಯಾರಿಗೂ ಮುಖ ತೋರಿಸಲಿಲ್ಲ ಅವನ ಹಿಂದೆ ಹೊರಟ ಭೀಮಸೇನ ವಿಶಾಲವು ಬಾಹು ಸಂಪಶ್ಯನ್ನೇ ದೊಡ್ಡದಾದ ತನ್ನ ತೋಳುಗಳನ್ನು ಪದೇ ಪದೇ ನೋಡಿಕೊಂಡು ಹೋದ ಪುತ್ರ ಸಹದೇವ ಲಿಪ್ಯ ಗಚ್ಚತಿ ತನ್ನ ಮುಖಕ್ಕೇನೋ ಒಂದು ಬಳಿದುಕೊಂಡು ಬಣ್ಣವನ್ನು ನಕುಲ ಹೋದ ಪಾಂಸೂಪಲಿಪ್ತ ಸರ್ವಾಂಗೋ ನಕುಲಶ್ಚಿತ್ತ ವಿಕುಲ ಮೈಗೆಲ್ಲ ಕೆಸರನ್ನು ಬಳಿದುಕೊಂಡು ಅವನು ಇನ್ನೊಬ್ಬ ಹೋಗಿದ್ದಾನೆ ಸಹದೇವ ದ್ರೌಪದಿ ಹೇಗೆ ಹೋದಳು ಕೃಷ್ಣಾತು ಕೇಶೈ ಪ್ರಚ್ಛಾದ್ಯ ಮುಖಮಾಯತಲೋಚನ ದರ್ಶನೀಯ ಪ್ರರುದತಿ ಗಚ್ಚತಿ ದ್ರೌಪದಿಯ ಮುಡಿಗೆ ಕೈ ಹಾಕಿದ್ದ ದುಶ್ಯಾಸನ ಮುಡಿ ಬಿಚ್ಚಿ ಹೋಯಿತು ಹದಿಮೂರು ವರ್ಷ ಮುಗಿಯುವ ತನಕ ಆಕೆಯ ಮುಡಿಯನ್ನು ಮುಡಿಯಲಿಲ್ಲ ಅವಳೊಂದು ಪ್ರತಿಜ್ಞೆ ಮಾಡ್ತಾಳೆ ಈ ಮುಡಿಯನ್ನು ಮುಡಿಯಬೇಕಾದರೆ ನನ್ನ ಪತಿ ಭೀಮಸೇನ ದುಶ್ಯಾಸನನ ಹಲ್ಲನ್ನು ಮುರಿದು ಆ ಹಲ್ಲುಗಳಲ್ಲಿ ನನ್ನ ತಲೆಯನ್ನು ಬಾಚಿ ಅವನ ರಕ್ತದಲ್ಲಿ ನನ್ನ ಕೇಶವನ್ನು ತೊಯಿಸಿ ಮುಡಿ ಕಟ್ಟಿದರೆ ಮಾತ್ರ ನಾನು ಮುಡಿಯನ್ನು ಮುಡಿಯುತ್ತೇನೆ ಅಂತ ಹೇಳಿ ಇದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ಲ ಅದು ಮುಂದೆ ಅನೇಕ ಕಡೆಗಳಲ್ಲಿ ಪ್ರಸ್ತಾಪ ಬರ್ತದೆ ಹಿಂದೆ ಮುಂದಿನ ಕಥೆಗಳನ್ನು ಕೂಡಿಸಿಕೊಳ್ಳಬೇಕು ಅದಕ್ಕಾಗಿ ಅರಣ್ಯ ಮಾಸದಲ್ಲಿಯೂ ಅಜ್ಞಾತವಾಸದಲ್ಲಿಯೂ ಸೈರಂಧ್ರಿಯಾಗಿ ವಿರಾಟ್ ಅರಮನೆಯಲ್ಲಿ ಕೆಲಸ ಮಾಡುವಾಗಲೂ ಕೂಡ ದ್ರೌಪದಿ ಒಮ್ಮೆಯೂ ತನ್ನ ಮುಡಿಯನ್ನು ಗಂಟು ಹಾಕಿಕೊಳ್ಳಲಿಲ್ಲ ಅನೇಕ ಅದರ ಬಗ್ಗೆ ಲಕ್ಷ್ಯವನ್ನು ತೋರಿಸುವುದಿಲ್ಲ ಪಾಂಡವರು ಕೈಬಿಟ್ಟರು ನಿನ್ನ ಮುಡಿಯನ್ನು ನಾನು ಮುಡಿಯುತ್ತೇನೆ ಅಂತ ಕೃಷ್ಣ ಮುಂದೆ ಪ್ರತಿಜ್ಞೆ ಮಾಡುವುದನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಕಾಣ್ತೇವೆ ಹೀಗೆ ಐವರು ಪಾಂಡವರು ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಮುಖ ಮುಚ್ಚಿಕೊಂಡು ಧರ್ಮರಾಜ ತೋಳನ್ನು ನೋಡಿಕೊಂಡು ಭೀಮಸೇನ ಅರ್ಜುನನಾದವನು ಕೈಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮರಳು ಕಾಳುಗಳನ್ನಿಟ್ಟುಕೊಂಡು ಈ ಕಡೆಯಲ್ಲಿ ಆ ಕಡೆಯಲ್ಲಿ ಮರಳನ್ನು ಎರಚುತ್ತ ಅದೇ ರೀತಿಯ ನಕುಲ ಮುಖಕ್ಕೇನು ಬಣ್ಣವನ್ನು ಬಳಕೊಂಡು ಸಹದೇವ ಮೈಗೆಲ್ಲ ಮಣ್ಣು ಬಳಕೊಂಡು ದ್ರೌಪದಿ ತಲೆ ಬುಡಿಯನ್ನು ಬಿಚ್ಚಿಕೊಂಡು ಧೌಮ್ಯರೇನು ಮಾಡಿದರು ರೌದ್ರಾಣಿ ಸಾಮಾನ್ಯಾಮ್ಯಾನಿ ಚ ವಿಷಾಂಬತೆ ರುದ್ರಸೂಕ್ತಗಳನ್ನು ಯಮಸೂಕ್ತಗಳನ್ನು ಯಾರಾದರೊಬ್ಬರು ಸಾಯುವಾಗ ಹೇಳ್ತಕ್ಕಂಥ ಮಂತ್ರಗಳನ್ನು ಹೇಳಿಕೊಂಡು ಸ್ವಾಮಿವೇದ ಋಗ್ವೇದ ಮಂತ್ರಗಳನ್ನು ಗಾಯನ್ ಗಚ್ಚಚ ಮಾರ್ಗೇಶು ಕುಶಾನಾದಾಯ ಪಾಣಿನ ಕೈಯಲ್ಲಿ ದರ್ಬೇಕಂತ ಹೇಳಿಕೊಂಡು ಅದನ್ನು ಜಳಪಿಸ್ತಾ ಹೋಗಿದ್ದಾರೆ ಬೇರೆ ಭಾರತಗಳಲ್ಲಿ ನಿಮ್ಗೆ ಸಿಕ್ಕೋದಿಲ್ಲ ಇಷ್ಟು ವರ್ಣನೆ ಇದನ್ನು ಕೇಳಿದ ಬೆದರಿದ ಧೃತರಾಷ್ಟ್ರ ಅದು ಯಾತಕ್ಕಪ್ಪ ಹಾಗೆ ಹೋದರು ಹೋಗೋರು ನೆಮ್ಮದಿಯಾಗಿ ಹೋಗಬಾರ್ದೆ ನೆಮ್ಮದಿಯಾಗಿ ಹೋಗುವಂಥ ಪ್ರಸಂಗವೇರ ಇದು ಮತ್ತು ಯಾತಕ್ಕೆ ಇಲ್ಲ ಹೀಗೆ ಮಾಡಿದು ಅಂತ ಕೇಳಿದರೆ ಅದಕ್ಕೆ ವಿದುರ ಅರ್ಥವನ್ನು ಹೇಳ್ತಾನೆ ಮೋಸದಿಂದ ಸೋತ ಧರ್ಮರಾಜ ಹಿಂತಿರುಗಿ ಮುಖದಿಂದ ಊರು ಜನರ ಕಡೆ ನೋಡಿದರೆ ಅವನು ದರ್ಶನದಿಂದ ಊರು ಸುಟ್ಟು ಬೂದಿ ಆಗ್ತಿತ್ತಾದ್ದರಿಂದ ಸಕಾಲ ಬರುತ್ತೆ ಅಂತ ಮುಖ ಮುಚ್ಚಿಕೊಂಡು ಹೋದಾರಾಯಿರೆ ಭೀಮಸೇನ ತೋಳಿಯಾಗಿ ನೋಡಿಕೊಂಡಿದ್ದ ಅಂದರೆ ಈ ಇನ್ನು ಹದಿಮೂರು ವರ್ಷ ಕೆಲಸ ಇಲ್ಲ ಹದಿಮೂರನೇ ವರ್ಷದಲ್ಲಿ ಈ ಮಕ್ಕಳನ್ನೆಲ್ಲ ಮುಗಿಸ್ತೇನೆ ಎಂಬುದಾಗಿ ಆ ತೋಳನ್ನು ಕೊಬ್ಬಿಸಿಕೊಂಡು ಸಾಂತನ ಮಾಡ್ತಾ ಹೋದ ಅರ್ಜುನ ಮರಳು ಕಾಳುಗಳನ್ನು ಯಾತಕ್ಕೆ ಎಸೀತಾ ಇದ್ದ ಈ ಕಡೆ ಆ ಕಡೆ ಅಂದರೆ ಮರಳನ್ನು ಎಸೆಯುವಷ್ಟು ಸುಲಭವಾಗಿ ಬಾಣಗಳನ್ನು ಪ್ರಯೋಗ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾನೆ ಎಂಬುದಾಗಿಯೂ ಮೂ ನಕುಲನೆಂಬುವನು ಮುಖಕ್ಕೆ ಆತಕ ಬಣ್ಣ ಬಳಕೊಂಡ ಅಂದರೆ ಅವನು ತುಂಬ ಸುಂದರನಾಗಿದ್ದವನು ಅವನು ಊರಿಗೆ ಕಾಡಿಗೆ ಹೋಗುವುದನ್ನು ಕಂಡ್ರೆ ಊರಿನ ಹೆಣ್ಣು ಮಕ್ಕಳು ಜೊತೆಯಲ್ಲಿ ಬರದೇ ಇರಲಿ ಎಂಬುದಾಗಿಯೂ ಸಹದೇವನು ಮೈಗೆಲ್ಲ ಕೆಸರು ಬಳ್ಕೊಂಡಿದ್ದು ಭವಿಷ್ಯ ಜ್ಞಾನವಿದ್ದರಿಂದ ಅದನ್ನು ತೋರ್ಪಡಿಸದೇ ಇರುವುದಕ್ಕಾಗಿಯೂ ಅದೇ ರೀತಿಯಲ್ಲಿ ದ್ರೌಪದಿ ತಲೆ ಯಾತಕ್ಕೆ ಬಿಚ್ಚಿದ್ಲು ಅಂದರೆ ಹೇ ಧೃತರಾಷ್ಟ್ರ ಮಹಾರಾಜರೇ ಹದಿಮೂರನೇ ವರ್ಷಕ್ಕೆ ನಿನ್ನ ಹೆಂಡತಿ ಅಂತಃಪುರದಲ್ಲಿ ಕಟ್ಕೊಂಡವರು ಇಟ್ಕೊಂಡವರು ನಿಮ್ಮ ಸೊಸೆಯಂದರು ಎಲ್ಲರೂ ನನ್ನ ಹಾಗೆ ಮುಡಿ ಬಿಚ್ಚಿ ಅಯ್ಯೋ ಗಂಡ ಹೋದಲ್ಲ ಅಂತ ಅಳುವಂತಾಗಲಿ ಅಂತ ಶಾಪ ಹಾಕಲು ಧೌಮ್ಯರು ಹದಿಮೂರನೇ ವರ್ಷಕ್ಕೆ ಬಂದು ಯಮಸೂಕ್ತಗಳನ್ನು ರುದ್ರ ಸೂಕ್ತಗಳನ್ನು ಹೇಳಿ ಇದೇ ದರ್ಭೆಯಿಂದ ನಿಮಗೆಲ್ಲ ಶ್ರಾದ್ದ ಮಾಡ್ತೇವೆ ಅಂತಲೂ ಈ ರೀತಿ ಪ್ರತಿಜ್ಞೆ ಮಾಡಿಕೊಂಡು ಹೋದರು ಇದನ್ನು ಕೇಳ್ತಾನೆ ಅಯ್ಯೋ ಇದರ ಹೀಗಾಗೋಯ್ತಲ್ಲೋ ಏನೋ ಮಾಡಲಿ ನಾನು ನನಗೆ ಯಾಕೋ ಈ ದುರ್ಬುದ್ಧಿ ಬಂತು ನೀ ಹೇಳು ಅಂತ ಅವನನ್ನು ಕೇಳ್ತಾನೆ ತಾನು ದುರ್ಬುದ್ಧಿಯಿಂದ ಮಾಡಿದ ಕೆಲಸಕ್ಕೆ ನನಗೆ ಯಾಕೆ ಸದ್ಬುದ್ಧಿ ಬರಲಿಲ್ಲ ಅಂತ ವಯಸ್ಸಾದ ನೋವು ಅಳ್ತೀರಾ ನಗುತ್ತೀರಾ ಏನು ಮಾಡ್ತೀರಿ ಅದಕ್ಕೆ ಸಂಜಯ ಹೇಳ್ತಾನೆ ಇದು ಮಹಾಭಾರತ ಸಿದ್ಧಾಂತ ಮೊದಲನೇ ಪ್ರವಚನದಲ್ಲೇ ಹೇಳಿದೆ ಇದು ಕಾಲದ ಕೆಲಸ ನಿಮಗೆ ದುರ್ಬುದ್ಧಿ ಬಂದಿದ್ದು ಕಾಲದ ಕೆಲಸ ಜಸ್ಮೈ ದೇವ ಪ್ರಯಚ್ಛಂತಿ ಪುರುಷಸ ಪರಾಭವ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚೀನಾನಿ ಪಶ್ಯತಿ ಒಂದು ಕಾಲ ವಿಪರ್ಯವಾಯಿತು ಕಾಲ ಕೆಟ್ಟು ಹೋಯಿತು ವಿನಾಶಕಾಲ ಬಂತು ಒಬ್ಬನನ್ನು ಮುಂದಿಟ್ಟು ಅವನ ಬುದ್ಧಿಯನ್ನು ಕಿತ್ತು ಬಿಡ್ತಾರೆ ದೇವತೆಗಳು ಬುದ್ಧಿನಾಶ ಆದವನ ಮೂಲಕವೇ ದೇವತೆಗಳು ಲೋಕವನ್ನು ಹಾಳು ಮಾಡ್ತವೆ ಒಬ್ಬ ಹಿಟ್ಲರ್ ತಲೆ ಕೆಟ್ಟಿತು ಒಂದು ಮಹಾಯುದ್ಧವಾಯಿತು ಜರ್ಮನಿಲಿದ್ದವರಿಗೆಲ್ಲ ತಲೆ ಕೆಡಬೇಕಂತಿಲ್ಲ ರಾಷ್ಟ್ರದ ಚುಕ್ಕಾಣಿ ಹಿಡಿದವನು ಮಿಲಿಟರಿ ಅಧಿಕಾರಿ ಇರಲಿ ದಂಡನಾಯಕ ಇರಲಿ ಆರಿಸಿ ಬಂದ ಪ್ರತಿನಿಧಿ ಇರಲಿ ಒಬ್ಬನ ತಲೆ ಕೆಟ್ಟು ಎಲ್ಲ ಕೆಟ್ಟು ಹೋಗ್ತಾರೆ ಒಂದು ರೈಲ್ ನಡೆಸೋನು ಎಂಜಿನ್ ಡ್ರೈವರ್ ತಲೆ ಕೆಟ್ಟು ನಿದ್ದೆ ಮಾಡಿದರೆ ಎಲ್ಲರೂ ಸಾಯುವಂತೆ ಆದ್ದರಿಂದ ಅಯೋ ನಿಜಾಂ ರೂಪವತೀಂ ಕುಲೆಹೆ ಜಾತಾಂ ವಿಭಾವಸೋಹ ಅಗ್ನಿಯಲ್ಲಿ ಹುಟ್ಟಿ ಬಂದವಳು ಅಗ್ನಿಪುತ್ರಿ ದ್ರೌಪದಿ ನೀವು ಕೇಳಿದ್ದೀರಿ ಮಹಾರಾಯರೇ ಅಂಥವಳನ್ನು ಸಭೆಯಲ್ಲಿ ಹಿಡಿದು ಅವಮಾನ ಮಾಡಿಸುವುದೇ ಸ್ತ್ರೀಧರ್ಮಿಣಿ ವರಾರೋಹ ಶೋಣಿತೇ ನ ಪರಿಪ್ಲುತ ಸಭೆಯಲ್ಲಿ ರಕ್ತ ತೊಟ್ಟಿಗ್ತಾ ಇತ್ತು ಒಂಟಿ ವಸ್ತರಿದ್ದಾಳೆ ಅವಳನ್ನು ಅವಮಾನ ಮಾಡುವುದು ತಪ್ಪು ಅಂತ ನಿಮಗೆ ಅನ್ನಿಸ್ಲಿಲ್ಲ ನೋಡಿ ನಿಮ್ಮ ಬುದ್ಧಿಗೆ ಬೆಂಕಿ ಹಾಕಿತು ತೇನ ಸತ್ಯಾಭಿಸಂಧೇನ ದೇವೇನ ರಕ್ಷಿತಾ ಕೃಷ್ಣ ಅಲ್ಲವೇ ರಕ್ಷಿಸಿದ್ದು ಆ ದ್ರೌಪದಿಯನ್ನು ನೀವು ನೋಡಲಿಲ್ಲ ಕಣ್ಣಿಂದ ನಾವೆಲ್ಲ ನೋಡಿದ್ದೇವೆ ಸಭೆಯಲ್ಲಿ ಕೃಷ್ಣ ಬರದೇ ಆದರೆ ಅವಳ ಗತಿ ಏನಾಗಿತ್ತು ಕೃಷ್ಣನಿಂದ ರಕ್ಷಿತರಾದವರು ಪಾಂಡವರು ಅಂತ ನೀವು ಕೇಳಿದ್ದೀರಿ ಸ್ತೋತ್ರ ಮಾಡಿದ್ದೀರಿ ಅದು ತಿಳಿದು ಹೀಗೆ ಮಾಡ್ತಾ ಇದ್ದೀರಿ ಅಂದರೆ ಇನ್ನು ಈ ವಂಶ ಉಳಿಯೋದಿಲ್ಲ ಎಂಬುದಾಗಿ ಸಂಜೆ ಇನ್ನೂ ಬಂದು ಈ ಮಾತನ್ನು ಹೇಳ್ತಾನೆ ಎಂಬಲ್ಲಿಗೆ ಸಭಾಪೂರ್ವಕ್ಕೆ ಮಂಗಳವಾಗ್ತಾ ಇದೆ